वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि ज्ञानानन्दमयं देवं निर्मलस्फटिकाकृतिम् आधारं सर्वविद्यानाम् अयग्रीयमुपास्महे यो नित्यमच्युतपदाम्बुजयुग्मरुक्म व्यामोहदस्तजितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये मातापिता युवतयस्तनया विभूतिः सर्वं यदेव नियमेन मदन्वयानाम् आद्यस्य न कुलपतेर्वकुलाभिरामं श्रीमत्तदङ्घ्रियुगलं प्रणमामि मूर्ध्ना भूतं सरश्च महदाह्वयभट्टनाथ श्रीभक्तिसारकुलशेखरयोगिवाहान् भक्ताङ्घ्ररेणुपरकालयतीन्द्रमिश्रान् ಶ್ರೀಮತ್ಪರಾಂಕುಶಮುನಿಂ ಪ್ರಣತೋಸ್ಮಿ ನಿತ್ಯಂ ಎಂಬತ್ತೊಂದನೇ ಶ್ಲೋಕದಿಂದ ಆರಂಭ ಮಾಡ್ತೇನೆ ಇವತ್ತು ನಡುವೆ ಉಳಿದಿದ್ದನ್ನು ಒಂದೋ ಎರಡು ಹೇಳೋಣ ವಿಗತ ಕೃತ ಸಮಗ್ರ कृतसमग्रपोषैस्त्वया ಕಲಿಜ್ವಲನ ದುರ್ಗತೆ ಜಗತಿ ಕಾಲಮೇಗಾಯಿತಂ ವೃಷಕ್ಷೀಧರಾದಿಶು ಸ್ಥಿತಿಪದೇಶು ಸಾನುಪ್ಲವೈ ವೃಷಾದ್ರಿಪದಿ ವಿಗ್ರಹೈ ವ್ಯಪಗತಾಖಿಲಾವಗ್ರಹೈ ಇದು ದಶಾವತಾರ ಬರುವಂತಹ ಪ್ರಸಂಗ ಪ್ರಸೂಯ ವಿವಿಧಂ ಜಗತ್ ತದಭಿವೃದ್ಧಯೇ ದಯೇ समीक्षण विचिंतन प्रभृति स्वयं तादृश विचित्र गुण चित्रिता विविध दोष वैदेशिकी वृषाचलपते स्तनु विशसी मध्य कूर्मादिक युगांत समयोचित भजति योग निद्रसम वृषक्षिति हृदयश्वरे विहरण क्रम जागृति ഉദീർണ ചതുരർണവീ കഥന മേദിനീം മേദിനീം സമുദ്രതവതീതയേ തദവിജുഷ്ടയാ ദംഷ്ടയാ सटापटलभीषणे सरभसट्टहासोद्भटे स्फुरत्कृतिपरिस्फुटद्भ्रुकुटिकेऽपि वक्त्रे कृते दये वृषगिरीशितुः ಧನುಜಡಿಂಬದತ್ತಸ್ತನ ಸರೋಜಸದೃಶಾದೃಶ समुदिता कृतिः दृश्यसे प्रसक्तमधुना विधिप्रणिहितैः सपर्योदकैः समस्तदुरितच्छिदा निगमगन्धिना त्वं दये अशेषमविशेषतः त्रिदगदञ्जनद्रीषितुः चराचरमचीकरत् चरणपङ्कजेनाङ्कितम् परश्वततपोधनप्रथनसत्क्रतूपाकृत क्षितीश्वरपशुक्षरते क्षतजकुङ्कुम कुङ्कुमस्यासकैः वृषाचलदयाळुनाननुविहर्तुमालिप्ययाः निधाय हृदये हृदये निहतरक्षितानां हितम् कृपे कृतजगद्धिते कृपणजन्तुचिन्तामणे रमासहचरं तदा रघुधुरीणयन्त्या त्वया व्यभज्यत सरित्पतिः सकृतवेक्षणात् तत्क्षणात् प्रकृष्ट बहुपादक प्रशम हेतुना सेतुना कृपे परवतस्त्वया वृषगिरीशितुः क्रीडितम् जगद्धितमशेषतः तदिदमित्थमर्थ्याप्यते मदच्छलपरिच्युतप्रणतदुष्कृतप्रेक्षितैः हतप्रबलदानवैः हलधरस्य हेलाशतैः प्रभूतविबुधद्विषद्भरणखिन्न विश्वम्भरा भरापन त्वमवतार्य लक्ष्मीधरम् निराकृतवती दये निगमसौधदीपष्ट्रिया विपश्चिदविगीतया जगति गीतयान्धं तमः वृषाद्रिहयसादिनः प्रबलदोर्मुरुत्प्रेङ्खितः त्विषा स्फुट स्फुटतटिद्गुणः त्वदवसेकसंस्कारवान् करिष्यति दये कलिप्रबलघर्मनिर्मूलनः पुनः कृतयुगाङ्कुरम् भुवि कृपाणधाराधरः श्रीमते निगमान्तमहादेशाय ತಮಗೆಲ್ಲರಿಗೂ ನಮಸ್ಕಾರಗಳು ಇದು ಪ್ರಾರಂಭದ ದಿವಸವೇ ನಮಗೆ ಗೊತ್ತಿತ್ತು ಈ ಸ್ತೋತ್ರ ಪೂರ್ತಿ ಆಗೋದಿಲ್ಲ ಅಂತ ಈ ಸರ್ಕಾರ ಉಳಿಯೋದಿಲ್ಲ ಅಂತ ಹೇಗೆ ಗೊತ್ತಿತ್ತು ಅವರೆಷ್ಟೇ ಶುಭ ಮುಹೂರ್ತದಲ್ಲಿ ತೊಡಗಿದ್ದರು ಯಾರ ಜೊತೆಯಲ್ಲಿ ತೊಡಗಿದ್ದರೂ ಅದು ಸರಿ ಇಲ್ಲದೆ ಇದ್ದದ್ರಿಂದ ಅದು ಅಲ್ಲಿ ಬಾಲಾರಿಷ್ಟ ದೋಷ ಆಯಿತು ಸಂಧ್ಯಾಕಾಲದಲ್ಲಿ ಈ ಸ್ತೋತ್ರ ಹಾಗಲ್ಲ ಭಗವಂತನ ಗುಣವೋ ಅಪಾರ ವರ್ಣಿಸುವ ಕಾಲವೋ ಸ್ವಲ್ಪ ಆದ್ದರಿಂದ ಇದು ನಮ್ಮ ಇದು ನಮ್ಮಲ್ಲ ಮುಡಿಯಾದ ಇದು ನೂರು ಶ್ಲೋಕ ಹೇಳಿ ನಾವು ತೇರ್ತೇವೆ ಅನ್ನೋ ಭಾವನೆ ನನಗಿರಲಿಲ್ಲ ನಿನ್ನೆ ತುಂಬ ಆಪ್ತರಾದವರೊಬ್ಬರು ಭಕ್ತರು ಬಂದು ಹೇಳಿದರು ಇದು ಮೂರು ಭಾಗ ಮಾಡಿಕೊಂಡು ಮೂವತ್ತು ಮೂವತ್ತು ಶ್ಲೋಕ ಮೂರು ಸೆಷನ್ ಮಾಡ್ಬೋದಾಗಿತ್ತಲ್ಲ ಅಂತ ಎಷ್ಟು ದಿವಸ ಒಂದು ತಿಂಗಳು ನಾನು ದಿಢೀರಂತ ಬಾಯಲ್ಲಿ ಬಂತು ಯಾರ ಆಯುಷ್ಯ ಎಷ್ಟಿರ್ತದೆಯೋ ಹಾಗೆ ಹೇಳ್ತೀರಿ ಈ ವರ್ಷ ಮೂವತ್ತು ಶ್ಲೋಕ ಮುಂದಿನ ವರ್ಷ ಮೂವತ್ತು ಶ್ಲೋಕ ಮತ್ತೊಂದು ವರ್ಷ ಬದುಕಿರಬೇಕು ಹೇಳೋರು ಇರಬೇಕು ಹೇಳೋರು ಇರಬೇಕು ಅದಲ್ಲದೆ ಕೇಳುವವರಿಗೆ ಒಂದು ಭಾವ ಸಂಕೀರ್ಣತೆ ಇರಬೇಕು ಕಂಟಿನ್ಯೂಟಿ ಆಫ್ ಫೀಲಿಂಗ್ಸ್ ಆದ್ದರಿಂದ ಅವರ ಈ ಸ್ಪಾನ್ಸರ್ ಮಾಡಿದವರ ಕ್ಷಮೆಯನ್ನು ಮೊದಲೇ ಕೇಳಿದೆ ನಾನು ಹೀಗಿದೆಯಲ್ಲಮ್ಮ ಅವ್ರು ಹೇಳಿದರು ಮೊದಲ ದಿವಸ ನನ್ನ ಕಷ್ಟ ನೋಡಿ ಅವರೇ ಹೇಳಿಬಿಟ್ರು ಎಷ್ಟಾಗುತ್ತೋ ಅಷ್ಟು ಪರವಾಗಿಲ್ಲ ನಮಗೆ ಮನಸ್ಸಲ್ಲಿ <coughs> ದಯಾಶತಕ ಏನು ಇದರಲ್ಲಿ ಏನಿದೆ ಅನ್ನೋ ಭಾವನೆ ತಿಳಿದ್ರೆ ಸಾಕು ಏನು ಸಂಕೋಚ ಪಟ್ಟುಕೋಬೇಡಿ ದಯಾದೇವಿಯ ಕೃಪೆ ಬಂತು ನಮ್ಮ ಮೇಲೆ ಎಲ್ಲಿ ನಿಲ್ಲಿಸಿದ್ರು ಅಪಚಾರವಿಲ್ಲ ಅನ್ನೋದು ಹಾಗಂತ ಮನಸ್ಸಿಗೆ ಬಂದ ಕಡೆ ನಿಲ್ಲಿಸಬೇಕು ಅಂತಲ್ಲ ಒಂದು ನಲವತ್ತು ಪದ್ಯ ಸುಮಾರಾಗಿ ಹೆಚ್ಚು ಕಮ್ಮಿ ಎಲ್ಲವನ್ನು ಓದಿ ಹೇಳಿದ್ದೇನೆ ಸಂಕೀರ್ಣವಾಗಿ ಇನ್ನು ನಡುವೆ ಉಳಿದಿರುವುದನ್ನು ಐದನೇ ದಶಕವನ್ನು ಹೇಳಬೇಕು ಆರನೇ ದಶಕವನ್ನು ಹೇಳಬೇಕು ಏಳನೇದನ್ನು ಹೇಳಬೇಕು ಎಲ್ಲಕ್ಕೂ ವೇಳೆ ಬೇಕು ನಾವೇನು ಮಾಡೋಣ ಆದ್ದರಿಂದ ಎಲ್ಲಿ ಎಷ್ಟೆಷ್ಟು ಸಾಧ್ಯವೋ ಅದನ್ನು ಸಂಕ್ಷೇಪ ಮಾಡಿಬಿಡೋಣ ಐದನೇ ದಶಕದಲ್ಲಿ ತಿರುಮಲೈ ಬೆಟ್ಟದಲ್ಲಿ ನಿತ್ಯವಾಸ ಋಷಿ ಉಂಟಾಗಬೇಕು ಏನೇ ನೆಪದಿಂದಲಿದ್ದರೂ ಪರವಾಗಿಲ್ಲ ವ್ಯಾಪಾರವೋ ಟಿ ಟಿ ಡಿ ಬೋರ್ಡ್ ಕೆಲಸವೋ ಏನೋ ಒಂದು ನೆಪದಿಂದ ಹೋಗಿ ಸೇರ್ಕೋಬೇಕು ಅನ್ನೋದನ್ನು ನಿರೂಪಣೆ ಮಾಡಿದರು ಸ್ವಲ್ಪ ಮಟ್ಟಿಗೆ ಹೇಳಿದೆ ಇದು ಕುಲಶೇಖರ ಆಳ್ವಾರರ ಪೆರುಮಾಳ್ ತಿರುಮಳಿಯಿಂದ ಪ್ರೇರಿತವಾದ ದಶಕ ಮತ್ತೆ ವಿವರಿಸಿದರೆ ದೊಡ್ಡದಾಗಿ ಹೋಗುತ್ತೆ ಆರನೇ ದಶಕದಲ್ಲಿ ನಿನ್ನೆ ಸ್ವಲ್ಪ ಶುರು ಮಾಡಿದೆ ಜೀವಾತ್ಮ ಭಗವಂತನಲ್ಲಿ ಪ್ರಪತ್ತಿಯನ್ನು ಮಾಡಬೇಕು ನಮ್ಮನ್ನು ಕರ್ಕೊಂಬರೋ ಯಜಮಾನರು ಜಗನ್ನಾಥರಾಯರು ಈಗ ದಾರಿಯಲ್ಲಿ ಬರ್ತಾ ಬಹಳ ಒಳ್ಳೆ ಮಾತುಗಳನ್ನು ಆಡಿದರು ನಮಗಿದು ಗೊತ್ತೇ ಇರಲಿಲ್ಲ ದಯಾದೇವಿ ಇದ್ದಾಳೆ ಇವಳು ವೈಭವ ಹೇಗಿದೆ ಅದರ ಪ್ರೇರಣೆಯಿಂದ ಅವರು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಈಗಾಗಲೇ ನಂಗೆ ತಿಳಿದವರಿಗೆಲ್ಲ ಹೇಳ್ತೀನಿ ದಯಾದೇವಿ ನಮಗೆ ಒಲಿಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದರು ಪ್ರಪತ್ತಿ ಮಾಡಿ ಹಿಂದೆ ಏನು ಇನ್ಸ್ಟಿಟ್ಯೂಷನಲ್ ಪ್ರಪತ್ತಿ ಇಲ್ಲ ಸ್ವಾಮಿಯಲ್ಲಿ ಭಗವಂತನ ದಯೆಯನ್ನು ಪ್ರಾರ್ಥನೆ ಮಾಡೋದಮ್ಮ ನನಗೆ ಸದ್ಬುದ್ಧಿಯನ್ನು ಕೊಡು ನನ್ನ ಕರ್ಣಗಳು ವ್ಯರ್ಥವಾಗದಂತೆ ನೋಡು ಭಗವದ್ಭಕ್ತರನ್ನು ಕಂಡರೆ ಪ್ರೀತಿಯಿಂದ ನೋಡುವಂಥ ಅವಕಾಶವನ್ನು ಕೊಡು ಭಗವತ್ ಕಥೆಯಲ್ಲಿ ರುಚಿಯನ್ನು ಉಂಟು ಮಾಡು ದಿವ್ಯ ಕ್ಷೇತ್ರ ತೀರ್ಥ ಯಾತ್ರೆಯಲ್ಲಿ ಆಸಕ್ತಿಯನ್ನು ಉಂಟು ಉಂಟು ಮಾಡು ದಿವ್ಯ ಗ್ರಂಥಗಳಲ್ಲಿ ಸಂಸ್ಕೃತ ಬರ್ತದೆ ಬರೋದಿಲ್ಲ ಲೊಡ್ಡೆ ಲೊಸಗು ಇಪ್ಪತ್ತೆಂಟು ಕಂಪ್ಲೇಂಟ್ ಹೇಳಿದೆ ಯಥಾಶಕ್ತಿ ಓದುವಂತೆ ಭಾಗವತ ಓದುವಂತೆ ರಾಮಾಯಣ ಓದುವಂತೆ ಅರ್ಥ ಬರೆದಿದ್ದಾರೆ ನೀವು ಕೇಳಿದ್ದೀರಿ ಕೇಳಿದ್ರೆ ಪ್ರೇರಣೆಯಿಂದಲೇ ಓದಿದ್ರು ಸಾಕು ಆ ಗ್ರಂಥ ಹೇಳ್ಕೊಂಡು ಹೋಗ್ತದೆ ಇದೆಲ್ಲ ದಯಾ ಕಾರ್ಯಗಳೇ ಭಗವಂತನ ದಯೆಗೆ ಯಾರು ಬ್ರೇಕ್ ಹಾಕೋರಿಲ್ಲ ಭಗವಂತನ ಬ್ರೇಕ್ ಹಾಕ್ಬೋದು ಭಗವಂತನ ದಯೆಗೆ ಬ್ರೇಕ್ ಎಂಬುದಿಲ್ಲ ಆದ್ದರಿಂದ ಜೀವಾತ್ಮ ಪ್ರಪತ್ತಿ ಮಾಡುವ ರೀತಿಯನ್ನು ಆರನೇ ದಶಕದಲ್ಲಿ ಹೇಳ್ತಾರೆ ಏಳನೇದರಲ್ಲಿ ದಯೆಯ ನಿರಂಕುಶತೆ ಭಗವಂತನಿಗಿಂತ ಮೇಲ್ಪಟ್ಟವಳು ಅಂತ ಮೊದಲೇ ಹೇಳಿದರು ದಯಾ ಮಾಡುವ ಕಾರ್ಯವನ್ನು ಭಗವಂತನು ತಡೆ ಹಿಡಿಯಲಾರ ನಿನ್ನಿಷ್ಟ ಏನಾರು ಮಾಡ್ಕೋ ಯಾರಿಗೂ ಬೇಕಾದರೂ ಉದ್ಧಾರ ಮಾಡು ಅಂತ ಭಗವಂತ ಅವಳನ್ನು ಸ್ವತಂತ್ರವಾಗಿ ಬಿಟ್ಟುಬಿಡ್ತಾನೆ ಅಂದರೆ ಶ್ರೀದೇವಿ ಭೂದೇವಿ ನೀಳಾದೇವಿಯರಿಗೆ ಇಲ್ಲದೇ ಇದ್ದವಳ ದೊಡ್ಡ ಗುಣ ದಯಾದೇವಿಗೆ ಆರ್ದ್ರ ಚಿತ್ತಳಾದ್ದರಿಂದ ಯಾರ ಮೇಲೆ ಕರುಣೆ ಅವಳು ಉಂಟಾಗ್ತದೆಯೋ ಭಗವಂತನ ಪರ್ಮಿಷನ್ ಕೇಳಬೇಕಾಗಿಲ್ಲ ತುಂಬ ಚೆನ್ನಾಗಿರುವಂತಹ ದಶಕ ಅದು ದಯಾ ಸ್ವರೂಪವನ್ನು ಎಂಟನೇ ದಶಕದಲ್ಲಿ ನಿರೂಪಣೆ ಮಾಡ್ತಾರೆ ಒಂದೊಂದು ಪದ್ಯ ಮಾತ್ರ ಆರಿಸ್ಕೊಳ್ತೇನೆ ಈಗ ಒಂಬತ್ತನೇ ದಶಕದಲ್ಲಿ ಭಗವಂತನ ದಶಾವತಾರಕ್ಕೆ ಮುಖ್ಯ ಪ್ರೇರಣೆಯೂ ದಯಾದೇವಿಯಿಂದ ಎಂಬುದನ್ನು ಸ್ವಲ್ಪವಾಗಿ ನಿರೂಪಣೆ ಮಾಡೋಣ ಈ ಸಂಕೀರ್ಣ ಅಂದರೆ ಅಲ್ಲೊಂದು ಇಲ್ಲೊಂದು ಅರಸ್ಕೊಂಡಿದ್ದೀನಲ್ಲ ಇದು ಅರವತ್ತನೇ ಶ್ಲೋಕ ಕೈಯಲ್ಲಿ ತಗೊಳ್ಳಿ ಆ ಶ್ಲೋಕದ ಲಾಲಿತ್ಯವನ್ನು ನೋಡಿ ಮೃದು ಹೃದಯೇ ದಯೇ ಮೃದಿತಕ ಮಹಿತೆ ಮಹಿತೆ ವೃಷಗಿರಿ ಸಾರ್ವಭೌಮ ದಯಿತೆ ಮಹಿತೆ ಮಹತೀಂ ಭೌಕ ನಿಧೇ ನಿಧೇಹಿ ಭವಮೂಲಹರಾಂ ಲಹರಿ ಶ್ಲೋಕ ಆಗಿದೆ ನೋಡಿ ಮೃದು ಹೃದಯೇ ದಯೇ ಆ ಪಾದದ ಕೊನೆರಡಕ್ಷರವನ್ನೇ ಮೃದು ಹೃದಯೇ ದಯೇ ಅರ್ಥ ಆಗೋದಿಲ್ವೇ ಅಮ್ಮ ತುಂಬ ಮೃದುವಾದ ಹೃದಯವುಳ್ಳ ದಯಾದೇವಿ ಮೃದಿತ ಮಹಿತೆ ಮಹಿತೆ ಮೃದಿತ ಸಂಸಾರದಲ್ಲಿ ಮರ್ದನ ಹೊಂದಿತ ತುಳಿಯಲ್ಪಟ್ಟ ಕಷ್ಟಪಟ್ಟ ಜೀವಾತ್ಮ ಅವರಿಗೆ ಕಾಮಹಿತೆ ಮಹಿತೆ ಅವರ ಇಷ್ಟಾರ್ಥವನ್ನು ಕರ್ಣಿಸ್ತೀಯೇ ಅದರಿಂದ ನೀನು ದೊಡ್ಡತನವನ್ನು ಪಡೆದಿದ್ದೀಯ ಮಹಿತೆ ವೃಷಗಿರಿ ಸಾರ್ವಭೌಮ ದಯಿತೆ ತಿರುಪತಿ ಶ್ರೀನಿವಾಸನ ಪತ್ನಿಯಾಗಿರುವವಳೆ ಮಯಿತೆ ಮಹತಿ ಭೌಕನಿದೆ ಮಯಿ ತೇ ಬಿಡಿಸ್ಕೊಳ್ಳಿ ನನ್ನಲ್ಲಿ ನೀನು ಮಹತಿ ಭೌಕನಿಧೆ ನಿಧೇ ಭವಮೂಲಹರಾಂ ಲಹರೀಂ ಭವಮೂಲಹರಾಂ ಸಂಸಾರದ ಮೂಲವನ್ನೇ ಕತ್ತರಿಸ್ತಕ್ಕಂಥ ಲಹರೀಂ ನಿನ್ನ ಆನಂದ ಲಹರಿಯನ್ನ ಭೌಕನಿದೆ ಇನ್ನೊಬ್ಬರ ಕಷ್ಟ ಸುಖ ನೋಡಿದರೆ ಭಾವ ಪರವಶಳಾಗತಕ್ಕಂಥ ನೀನು ನಿಧಿಯಾಗಿರುವ ನೀನು ನಿಧೇ ನನ್ನಲ್ಲಿ ಇಡು ಅಂತ ಹೇಳ್ತಾರೆ ಈ ಶ್ಲೋಕ ನಾವು ಓದಿದ ರಾಗದಲ್ಲಿ ಓದಿಬಿಟ್ರೆ ನಿಮ್ಮ ಮನಸ್ಸು ಕರಗಿ ಬಿಡುತ್ತೆ ಇದು ಯಾವ ರಾಗ ಇದು ಯಾರು ಹೇಳ್ತೀರಾ ಶುದ್ಧ ಧನ್ಯಾಸಿ ಮೃದು ಹೃದಯೇ ದಯೇ ಮೃಜಿತ ಕಾಮಹಿತೆ ಮಹಿತೆ ವೃಷಗಿರಿ ಸಾರ್ವಭೌಮ ದಯಿತೆ ಮಹಿತೆ ಮಹತೀಂ ಭೌಕ ನಿಧೇ ನಿಧೇಹಿ ಭವ ಮೂಲಹರಾಂ ಲಹರಿ ಇನ್ನೊಂದು ಶ್ಲೋಕ ಅರವತ್ನಾಲ್ಕನೇದು ಅಪಾಂಪತ್ಯ ಶತ್ರು ಅಸಹನ ಮುನೇ ಧರ್ಮನಿಗಳಂ ಕೃಪೇ ಕಾಕಸ್ಯೈಕಂ ಹಿತಮಿತಿ ನಸ್ತಿ ಸ್ಮ ನಯನಂ ವಿಲೀನ ಸ್ವಾತಂತ್ರ್ಯೋ ವೃಷಗಿರಿಪತಿ ತ್ವದ್ವಿಹೃದಿಭಿಃ ದಿಶತ್ಯೇವಂ ದೇವೋ ಜನಿನ ಸುಗತಿಂ ರಾಮಾಮತಾರದಲ್ಲಿ ರಾಮಾವತಾರದಲ್ಲಿ ಕೃಷ್ಣಾವತಾರದಲ್ಲಿ ಮಾಡಿರ್ತಕ್ಕಂಥ ಕೃಪಾ ಕಾರ್ಯಗಳನ್ನು ಒಂದೇ ಕಡೆಯಲ್ಲಿ ಸೇರಿಸಿದ್ದಾರೆ ಅಪಾಂಪತ್ಯು ಅಪಾಂಪತಿ ಸಮುದ್ರ ರಾಜ ಆ ಸಮುದ್ರವನ್ನು ಕಟ್ಟುವುದಕ್ಕೆ ಹೊರಟಿದ್ದಾನೆ ಶ್ರೀರಾಮಚಂದ್ರ ಆ ಸಮಯದಲ್ಲಿ ತೋರಿಸಿದ ಕರುಣೆ ಸಮುದ್ರ ಕಟ್ಟುವಾಗ ಹೊರಟದ್ದು ಕರುಣೆಯೋ ಕೋಪವೋ ಈ ಬಿ ವಿಶ್ವ ಹಿಂದೂದವರು ಸಮುದ್ರದ ಮೇಲೆ ಕೋಪಗೊಂಡು ರಾಮಚಂದ್ರ ಬಿಲ್ಲು ಬಾಣವನ್ನು ಹೂಡಿ ಚಿತ್ರ ತೋರಿಸ್ತಾರಲ್ಲ ಅದು ಆಗಂತುಕವಾದ ಗುಣ ರೋಷ ಸಮುದ್ರ ರಾಜ ಪ್ರತ್ಯಕ್ಷವಾದ ಕಥೆ ಪೂರ್ತಿ ಹೇಳೋದಿಲ್ಲ ಮುಂದೆ ಇದೆ ದಶಾವತಾರ ಬಾಣ ಹೂಡಿಬಿಟ್ಟ ರಾಮಚಂದ್ರ ಮೂಢ ನಿನಗೆ ಸ್ವರೂಪ ಸ್ವಭಾವವನ್ನು ಇಷ್ಟು ದೊಡ್ಡ ಪದವಿಯನ್ನ ಜಲತತ್ವವನ್ನು ಕೊಟ್ಟ ನನಗೆ ನೀನು ಪ್ರಸನ್ನನಾಗಲಿಲ್ಲ ಇದೋ ಬಾಣ ಹೂಡಿದ್ದೇನೆ ಚಾಪಮಾನಯ ಸೌಮಿತ್ರೆ ಶಾಶಿ ವಿಶೋಪಮಾನ್ ಬಾಣಗಳನ್ನು ತಗೊಂಬಾರೋ ಲಕ್ಷ್ಮಣ ಬಿಲ್ಲು ತಗೊಂಡ್ಬಾರೋ ಸಾಗರಂ ಕ್ಷೋಭಯಿಷ್ಯಾಮಿ ಒಂದು ಹನಿ ಜಗತ್ತಲ್ಲಿ ನೀರಿಲ್ಲದೆ ಇರುವಂತೆ ಮಾಡಿಬಿಡ್ತೇನೆ ಪದ್ಭ್ಯಾಮ್ಯಾಂತು ಪ್ಲವಂಗಮಾಹ ಸಮುದ್ರ ತಳದಲ್ಲಿ ಕಾಲ್ನಡಿಗೆಯಿಂದಲೇ ಕಪಿಗಳೆಲ್ಲರೂ ಆ ಕಡೆ ದಾಟಲಿ ಅಂತ ಹೇಳಿದಾಗ ನಡುಗುತ್ತಾ ಬಂದ ಸಮುದ್ರ ರಾಜ ಪ್ರಪತ್ತಿಯನ್ನು ಮಾಡಿದ ಇದು ಒಂದೇ ಮಂತ್ರ ದೇವರನ್ನು ಬಗ್ಸೋದಕ್ಕೆ ತಪ್ಪಾಯಿತು ತಪ್ಪಾಯಿತು ತಪ್ಪಾಯಿತು ಒಡನೆ ರಾಮಚಂದ್ರ ಸ್ವಾಮಿ ಕಣ್ಣಲ್ಲಿ ನೀರು ಬಂತು ಅದು ಸಹಜ ಸ್ವಭಾವ ಕೋಪವೆಂಬುದು ಆಗಂತುಕ ಸ್ವಭಾವ ಕಣ್ಣಲ್ಲಿ ನೀರು ಬಂದು ಅಯ್ಯೋ ಬಾಣ ಹೂಡ್ಬಿಟ್ಟಿದ್ದೇನೆ ಇದರಿಂದ ಉಪಕಾರವಾಗಲಿ ನಿನಗೆ ಯಾರು ಶತ್ರುಗಳಿದ್ರೆ ಹೇಳು ಅವ್ರ ಮೇಲೆ ಬಿಡಿದ್ದೇನೆ ಎಂದ ರಾಮಚಂದ್ರ ಅವನು ಹೇಳ್ದ ಯಾವುದೋ ದೂರದ ದ್ವೀಪದಲ್ಲಿ ಮರುಕಾಂತಾರದಲ್ಲಿ ನಾನು ಸಮುದ್ರ ಇಲ್ಲಿರೋದು ಉಪ್ಪು ನೀರಾಗಿದ್ದರೂ ಲೋಕದಲ್ಲಿರೋ ನೀರೆಲ್ಲ ನನ್ನ ಅಂಶವೇ ಪ್ರಭು ಕೆಲವರು ನೀರಿನ ಸದ್ಬಳಕೆಯನ್ನು ಮಾಡದೆ ದುರ್ಬಳಕೆಯನ್ನು ಮಾಡ್ತಾ ಇದ್ದಾರೆ ಯಾವುದೋ ಆಭೀರರು ಯಾವುದೋ ದ್ವೀಪಾಂತರದಲ್ಲಿ ನೀರನ್ನು ದುರುಪಯೋಗ ಮಾಡೋರ ಮೇಲೆ ನಾನು ಬಾಣವನ್ನು ಬಿಡು ಸಮುದ್ರಾಜ ಕೇಳಿಬಿಟ್ಟ ನಮಗೂ ಪಾಠ ಇದು ನೀರನ್ನುವುದನ್ನು ದುರ್ಬಳಕೆ ಮಾಡಬಾರದು ನಾರಾಯಣ ತತ್ವ ಸ್ನಾನಕ್ಕೆ ಎಷ್ಟು ಬೇಕು ಪಾನಕ್ಕೆ ಎಷ್ಟು ಬೇಕು ದೇವ್ರ ಪೂಜೆಗೆ ಎಷ್ಟು ಬೇಕು ಕೆರೆಗೆ ಎಷ್ಟು ಬೇಕು ಕೊಳಕ್ಕೆ ಎಷ್ಟು ಬೇಕು ವ್ಯವಸಾಯಕ್ಕೆ ಎಷ್ಟು ಬೇಕು ಎಮ್ಮೆ ತೊಳೆಯೋದಕ್ಕೆ ಎಷ್ಟು ಬೇಕು ಪಾಸಿಟಿವ್ ಕನ್ಸ್ಟ್ರಕ್ಟಿವ್ ಯೂಸ್ ಮಾಡಿ ದುರುಪಯೋಗ ಮಾಡಿದರೆ ರಾಮಚಂದ್ರ ಆ ಸಮುದ್ರನ ಶತ್ರುಗಳು ದುರುಪಯೋಗ ಮಾಡುತ್ತಿದ್ದವರ ಮೇಲೆ ಅಪಾಹಂಪತ್ಯು ಶತ್ರೂನ್ ಅಸಹ ಧರ್ಮ ಧರ್ಮನಿಗಳಂ ಅಸಹ ಮುನಿ ಅಂದರೆ ಅಗಸ್ತ್ಯರು ಸಮುದ್ರವನ್ನೇ ಪಾನ ಮಾಡಿದ್ದವರು ಧರ್ಮನಿಗಳಂ ಅದನ್ನು ಹೊರಗೆ ಬಿಟ್ಟರು ಅಗಸ್ತ್ಯರು ಕಾಲಕೇಯರನ್ನು ಸಂಹಾರ ಮಾಡುವುದಕ್ಕಾಗಿ ಆ ಪೋಷಣ ತಗೊಂಡಿದ್ರು ಸಮುದ್ರದ ನೀರನ್ನು ಅಂತ ಕೇಳ್ತೇವೆ ಅವರೊಂದು ಧರ್ಮದ ನಿಗಳವನ್ನು ಮಾಡಿದ್ರು ಬಂಧನವನ್ನು ಮಾಡಿದ್ರು ಸಮುದ್ರ ರಾಜನಿಗೆ ನಿನ್ನ ಮೇರೆಯನ್ನು ನೀನು ಬಿಟ್ಟು ಬರಬಾರದು ಅಂತ ಹೇಳಿದರು ಅದನ್ನು ಮೀರಿ ರಾಮಚಂದ್ರ ಸ್ವಾಮಿ ಸಮುದ್ರಕ್ಕೆ ಕ್ಷೇಮವನ್ನು ಉಂಟು ಮಾಡಿದ ತಾಯಿ ಅಷ್ಟು ಕೋಪ ಸಂದರ್ಭದಲ್ಲಿ ರಾಮಚಂದ್ರನಿಗೆ ಸಮುದ್ರ ರಾಜನಿಗೆ ಅನುಕೂಲವನ್ನು ಮಾಡಿ ಶತ್ರು ನಿಗ್ರಹ ಮಾಡಿಕೊಟ್ಟವಳು ನೀನೇ ಹೊರತು ರಾಮಚಂದ್ರ ಅಲ್ಲ ಅಪಾಂಪತ್ಯು ಶತ್ರು ಅಸಹನ ಮುನೇ ಹೇ ಹೇ ಧರ್ಮನಿಗಳಂ ಕೃಪೇ ಕಾಕಸ್ಯೈಕಂ ಹಿತಮಿತಿ ಹಿನಸ್ತಿ ಸ್ಮನಯನಂ ಕಾಕಾಸುರ ಪ್ರಪತ್ತಿ ತಗೊಳ್ತಾರೆ ಕಾಕಸ್ಯೈಕಂ ಹಿತಮಿತಿ ಹಿನಸ್ತಿ ಸ್ಮನಯನಂ ಏಯ್ ಯಾವ ಕಣ್ಣಿಂದ ನೋಡಿದ್ಯೋ ಸೀತಾದೇವಿಯನ್ನ ನಾನು ಪ್ರಾಣ ಉಳಿಸಿ ಅಂತ ಹೇಳೋಕೆ ಅದಕ್ಕೆ ಶಕ್ತಿ ಇಲ್ಲ ಪ್ರಾಣವಿಲ್ಲ ನಿನ್ನೆ ಮೊನ್ನೆಯಲ್ಲಿ ಹೇಳಿದ್ದೇನೆ ಬಂದು ಬೀತು ಸೀತಾದೇವಿ ಎಳ್ಕೊಂಬಂದು ರಾಮನ ಪಾದದಲ್ಲಿ ಮಾಸ ಆಮೇಲೆ ಕೊಂಚ ಚೈತನ್ಯ ಉಂಟಾಯಿತು ಲಕ್ಷ್ಮೀ ದೇವಿಯ ಕರಸ್ಪರ್ಶದಿಂದ ತಲೆ ಎತ್ತಿಕೊಂಡಿತು ಭಯವಾಯಿತು ಕಾಗೆ ಹಿಂದೆ ಹಿಂದೆ ಬೆದರ್ತಾ ಇದೆ ರಾಮನ ಹತ್ರ ಬರೋದಕ್ಕೆ ರಾಮಚಂದ್ರ ಕೇಳಿದ ಏಯ್ ಎಂದು ಕಣ್ಣಲ್ಪ ತೇಡ ಎಂದ ಪಿರಾಟಿಯೇ ಯಾವ ಕಣ್ಣಿಂದ ನೋಡಿದೆಯೋ ಬಲಗಣ್ಣಿಂದ ಬುದ್ಧಿ ಹೀನಸ್ತ್ಯೈ ಹೀನಸ್ತೆ ಸ್ಮ ನಯನಂ ಆ ಬಲಗಣ್ಣನ್ನೇ ಸಂಹಾರ ಮಾಡಿಬಿಟ್ಟ ರಾಮಚಂದ್ರ ಅಂದ್ರೆ ಆ ಕಣ್ಣಿದ್ರೆ ತಿರುಗಿ ಚಪಲದಿಂದ ಕೆಟ್ಟ ರುಚಿಯಿಂದ ಮತ್ತೆ ಇನ್ನೊಂದು ಸ್ತ್ರೀಯಲ್ಲಿ ಮಾಂಸ ಬುದ್ಧಿಯಿಂದ ನೋಡಿಯಾನು ಎಂಬುದಾಗಿ ಕೃಪೆ ಏಕಾಕಸ್ಯ ಏಕಂ ಹಿತಮಿತಿ ಹೀನಸ್ತೆ ಸ್ಮ ನಯನಂ ಇಡೀ ಕಾಗೆಗಳ ರಾಶಿಗೆ ಒಂದು ಕಣ್ಣು ಹೋಗಿಬಿಡಿತು ಒಂದು ದೊಡ್ಡ ಸ್ವಿಚ್ ಆಫ್ ಮಾಡಿದ ಹಾಗೆ ಒಬ್ಬ ಮಾಡಿದ ತಪ್ಪನಿಂದ ಕರ್ನಾಟಕಕ್ಕೆ ಹಾಗೆ ಕೆಟ್ಟ ಹೆಸರು ಬಂತು ಆ ತಾರಕವಾಗಿ ಒಂದಲ್ಲ ಎರಡು ಸಲ ಇದು ಪ್ರಾಯಶಃ ಇಡೀ ಜಗತ್ತಿನಲ್ಲಿ ಇಂಥ ಅನಾಹುತ ನಡೆದಿರಲಿಕ್ಕಿಲ್ಲ ನೋಡಿ ಅವರವ್ರ ಅಂಡರ್ಸ್ಟ್ಯಾಂಡಿಂಗ್ ಏನಿದೆಯೋ ಬಿಡಿಯೋ ರಾಜಧರ್ಮದಲ್ಲಿ ನಂಬಿಕೆಯಪ್ಪ ಫೇತ್ ಅನ್ನೋದೊಂದು ವಿಶ್ವಾಸ ಅನ್ನೋದೊಂದು ಬೇಕಪ್ಪ ನೀವು ಸತ್ಯಸಂಧರಾಗಿ ಬಾಳಿ ನಾನು ಹೇಳೋದಿಲ್ಲ ತಂತ್ರ ಮಾಡೋದಕ್ಕೆ ಟೈಮ್ ಇರ್ತದೆ ಕೃಷ್ಣ ಅವತಾರದಲ್ಲಿ ಮಾಡಿದ ಹಾಗೆ ಇಡೀ ಕಾಗೆ ಜಾತಿಗೆ ಒಂದು ಕಣ್ಣು ಹೋಗಿಬಿಡ್ತು ಕೃಪೆ ಕಾಕಸ್ಯೈಕಂ ಹೀನಸ್ತಿ ಸ್ಮನಯನಂ ವಿಲೀನ ಸ್ವಾತಂತ್ರ್ಯೋ ವೃಷಗಿರಿಪತಿ ತ್ವದ್ವಿಹೃತಿಭಿ ವಿಲೀನ ಸ್ವಾತಂತ್ರ್ಯೋ ವೃಷಗಿರಿಪತಿ ತಿರುಪತಿ ಶ್ರೀನಿವಾಸನಿಗೆ ಸ್ವಾತಂತ್ರ್ಯವನ್ನು ಕಳೆದುಕೊಂಡು ನಿನ್ನಲ್ಲಿ ಅದನ್ನು ವಿಲೀನ ಮಾಡಿ ತ್ವದ್ವಿಹೃತಿಭಿ ಇದು ಹೇಳ್ದಾಗ ಕೇಳೋವಳಲ್ಲ ಈ ಹೆಂಡತಿ ಶ್ರೀದೇವಿ ಭೂದೇವಿ ನೀಳಾದೇವಿಯರು ಸ್ವಲ್ಪ ಹೇಳ್ದಾಗ ಕೇಳ್ತಾರೆ ದಯಾದೇವಿ ಹೇಳ್ದಾಗ ಕೇಳೋದಿಲ್ಲ ನಿಮ್ಮ ಕಾಫಿ ಇದೆ ಟೀ ಇದೆ ಟೇಬಲ್ ಮೇಲೆ ಇದು ಹೋಗಿ ಬಂದೆ ಟಾಟಾ ಬೈ ಬೈ ಅಂತ ಹೊರಟು ಬಿಡೋವಳು ಅಂಗಡಿ போற அங்கே எவனோ படுத்திருக்கான் கஷ்டப்படுறான் அவனுக்கு ஒரு மந்திரம் சொல்லணும் கருண மந்திரம் சொல்ல வேண்டும் ಯಾವನೋ ದುಃಖದಲ್ಲಿ ಮಲಗಿದ್ದಾನೆ ಅವನಿಗೆ ನಾನು ಕಾರಣಮಂತ್ರವನ್ನು ಹೇಳಬೇಕು ದಯ ಎಂಬುದನ್ನು ಬಟ್ಲಲ್ಲಿಡೋಕ್ಕಾಗೋದಿಲ್ಲ ಕಟ್ಟಿ ಹಾಕೋದಕ್ಕಾಗೋದಿಲ್ಲ ಸಮುದ್ರವನ್ನಾದರೂ ವೇಲೆಯಿಂದ ಸುತ್ತ ನೀವು ಅದಕ್ಕೆ ಪರಿಧಿಯನ್ನು ಮಾಡಿ ಸಮುದ್ರಕ್ಕೆ ದಡವನ್ನು ಮಾಡಬಹುದು ಭಗವಂತನ ದೇಹಗೆ ದಡವೆಂಬುದಿಲ್ಲ ಆದ್ದರಿಂದ ಸಿಕ್ಕ ಕಡೆ ಹೋಗಿಬಿಡವಳು ತ್ವದ್ವಿಹೃತಿಭಿ ನಿನ್ನ ವಿಹಾರಗಳಿಂದ ವಿಲೀನ ಸ್ವಾತಂತ್ರೋ ವೃಷಗಿರಿಪತಿ ಇವನು ಗೃಹಮೇದಿ ಗೃಹಸ್ಥ ಮನೆ ಕಾಯ್ಕೊಂಡಿರೋವನು ಗೃಹಸ್ಥ ಅಂದ್ರೇನು ಮನೆಯಲ್ಲೇ ಇರುವವನು ಯಾವಾಗ ಹೆಂಡತಿ ಮನೆಯಲ್ಲಿ ಇಲ್ಲದೆ ಇರುವಾಗ ಕಾಯ್ಕೊಂಡು ಕೂತಿರುವವನು ವಾಸ್ತೋ ಸಂಸ್ಕೃತದಲ್ಲಿ ವಾಸ್ತೋಷ್ಪತಿ ಮನೆಗೆ ಯಜಮಾನ ಅಂದ್ರೆ ನಾಯಿ ಅಂತ ಅರ್ಥ ಅಸ್ಮಾನ್ ಸ್ವಭೇಷ ಅನಮೀ ಭವಾನ ವಾಸ್ತೋಷ್ ವಾಸ್ತು ವಾಸ್ತು ಪುರುಷ ಹೋಮ ಮಾಡ್ತಾರಲ್ಲ ಇದು ಚಿಕ್ಕ ವಯಸ್ಸಲ್ಲಿ ಬರೆದಿದ್ದೆ ಅಬದ್ಧಕೋಶ ಅಂತ ಒಂದು ಡಿಕ್ಷನರಿ ಅದರಲ್ಲಿ ವಾಸ್ತವಾಷ್ಪತಿ ಹೋಮಿಯೋಪತಿ ಹೋಮಿಯೋಪತಿ ನಾ ಮಾಡಿದ ಅಪರಾರ್ಥ ಮನೆಯಲ್ಲಿ ಹೆಂಡತಿ ಇರುವಾಗ ಹೋಮಿಯೋಪತಿ ಮನೆಯಲ್ಲಿ ಕೂತಿರ್ತಾನೆ ಅಂತ <laughs> ವಿಲೀನ ಸ್ವಾತಂತ್ರ್ಯೋ ವೃಷಗಿರಿಪತಿ ತ್ವದ್ವಿಹೃತಿ ದಿಶತ್ಯೇವಂ ದೇವೋ ಜನಿನಃ ಸುಗತಿಂ ದಂಡನಗತಿಂ ದೇವ ಕ್ರೀಡಾಪರನಾದ ಭಗವಂತ ಕಾಂತಿಯುಕ್ತನಾದ ಭಗವಂತ ಜನೀನ ಜನಮರಣಶೀಲರಾದ ನಮ್ಮಂತಹ ಪ್ರಾಣಿಗಳಿಗೆ ಹೀಗೆ ದಿಶತಿ ಏವಂ ಸುಗತಿಂ ದಂಡನಗತಿಂ ನೋಡಿ ದಂಡನೆಗತಿಯನ್ನು ಸುಗತಿಯನ್ನಾಗಿ ಮಾಡ್ತಾನೆ ದಂಡನೆ ಮಾಡಿದರೂ ಅಪರಾಧ ಮಾಡಿದವರಿಗೆ ಅದನ್ನು ಒಳ್ಳೆಯ ದಾರಿಯಲ್ಲಿ ನೀಗಿಸ್ಕೊಂಡು ಹೋಗ್ತಾನೆ ಅಂತ ಆ ಭಗವಂತನ ಗುಣವನ್ನು ಹೇಳ್ತಾರೆ ಅರವತ್ತೈದನೇ ಶ್ಲೋಕಕ್ಕೆ ಬನ್ನಿ ನಿಷಾದಾನಾಂ ನೇತಾ ಈ ಶ್ಲೋಕ ಹೇಳದೇ ಇದ್ರೆ ಅಪರಾಧವಾಗ್ತಿತ್ತು ನಿಷಾದಾನಾಂ ನೇತ ಕಪಿ ಕುಲಪತಿ ಕಾಪಿ ಶಬರಿ ಕುಚೇಲ ಕುಬ್ಜಾಸ ವ್ರಜ ಯುವತಯೋ ಮಾಲ್ಯ ಹೃದಿತಿ ಅಮೀಷಾಂ ನಿಮ್ನತ್ವಂ ವೃಷಗಿರಿಪದೇ ಉನ್ನತಿಮಪಿ ಪ್ರಭೂತೈ ಸ್ರೋತೋಭಿ ಪ್ರಸಭಂ ಅನುಕಂಪೆ ಸಮಯಸಿ ರಾಮಾಯಣ ಬಿಡೋಕೆ ಇಷ್ಟವಿಲ್ಲ ಆಚಾರ್ಯರಿಗೆ ಕೃಷ್ಣಾವತಾರವನ್ನು ನಡುವಿನಲ್ಲಿ ಒಂದು ಕಡೆ ಸಿಕ್ಕಿಸಿದ್ದಾರೆ ನಿಷಾದ ಅನಾಮ್ನೇತ ಗುಹ ರಾಮಾಯಣದಲ್ಲಿ ಅಯೋಧ್ಯೆಯನ್ನು ಬಿಟ್ಟು ಪ್ರಭು ಅರಣ್ಯ ಯಾತ್ರೆ ಹೊರಡುವಾಗ ಮೊದಲು ಸಿಕ್ಕ ದೊಡ್ಡ ಭಕ್ತ ರಾಮಸ್ಯ ಆತ್ಮ ಸಮಸ್ಸಖ ರಾಮನಿಗೆ ತನ್ನ ಆತ್ಮಕ್ಕೆ ಸಮಾನವಾದ ಸ್ನೇಹಿತನಂತೆ ಅವನು ಸ್ನಾನ ಮಾಡ್ತಿದ್ನೋ ಪಾನ ಮಾಡ್ತಿದ್ನೋ ಯಾವ ಜಾತಿಯವನೋ ಪಶು ಪಕ್ಷಿಗಳನ್ನು ಕೊಲ್ತಾ ಇದ್ದವರು ನಿಷಾದರ ಜಾತಿಯವರು ನಿಷಾದಾನ ಅಮ್ಮೇತ ಕಪಿ ಕುಲಪತಿ ಕಾಪಿ ಶಬರಿ ಕಪಿ ಕುಲಪತಿ ಸುಗ್ರೀವ ಮಹಾರಾಜರು ಅವನ್ನು ನೋಡಿದ್ರೆ ಕಪಿ ಜಾತಿ ಇವನ್ ನೋಡಿದ್ರೆ ನಿಷಾ ಜಾತಿ ಕಾಪಿ ಶಬರಿ ಶಬರಿ ಜಾತಿಯಲ್ಲಿ ಹುಟ್ಟಿದವಳವಳು ಇಂಟರ್ ಕ್ಯಾಸ್ಟು ಮತಂಗ ಮಹರ್ಷಿ ಆಶ್ರಮದಲ್ಲಿದ್ದವಳು ರಾಮನಿಗೆ ಹಣ್ಣು ಹಂಪಲಗಳನ್ನು ಕೊಟ್ಟವಳು ಕೃಷ್ಣಾವತಾರಕ್ಕೆ ಬನ್ನಿ ಕುಚೇಲಹ ಇಲ್ಲಿ ತಂದರು ಕುಬ್ಜಾಸ ತ್ರಿವಕ್ರೆ ಮೂರು ಕಡೆ ಶರೀರ ಡೊಂಕಾಗಿದ್ದವಳು ಕಂಸನ ಉಳಿಗದಲ್ಲಿದ್ದವರು ವ್ರಜಯುವತಯೋ ಮಾಲ್ಯ ಕೃದಿತಿ ವ್ರಜಯುವತಯ ಗೊಲ್ಲೆಗೇರಿಯಲ್ಲಿ ಗೋಕುಲದಲ್ಲಿದ್ದ ಯುವತಯ ಚಿಕ್ಕ ವಯಸ್ಸಿನ ಹುಡುಗಿಯರು ಯೌವನಸ್ಥೆಯರು ವಿವಾಹಿತರು ಅವಿವಾಹಿತರು ಕೃಷ್ಣನನ್ನು ಸೊಂಟದಲ್ಲಿ ಹಾಕ್ಕೊಳ್ಳೋರು ಮೊದಲಿಗೆ ಹೋಗಿ ಬೆಣ್ಣೆ ಮಾರುವಾಗ ವಿಕ್ರೇತು ಕಾಮಾಖಿಲ ಗೋಪಕನ್ಯಾ ಕೃಷ್ಣ ಬೇಕೆ ದಾಮೋದರ ಬೇಕೆ ಮಡಕೆ ಮಡಕೆಯಲ್ಲಿ ಬೆಣ್ಣೆ ಇದೆ ಅನ್ನೋದು ಮರೆತು ಬಿಟ್ಟು ಕೃಷ್ಣ ಬೇಕೆ ದಾಮೋದರ ಬೇಕೆ ಅಂತ ಕೃಷ್ಣ ತನ್ಮಯಿತಲ್ಲಿದ್ದವರು ಸರ್ವಸ್ವವನ್ನು ಕೃಷ್ಣನಿಗೆ ಕೊಟ್ಟವರು ಬಂಧನದಲ್ಲಿದ್ದರು ಸಂಸಾರದಲ್ಲಿದ್ದು ಕೃಷ್ಣನಿಗೆಲ್ಲ ಕೊಟ್ಟವರು ಅವರ ಮೇಲೆ ಭಗವಂತನ ಕೃಪೆ ಉಂಟಾಯಿತು ಜಾತಿ ನೋಡಲಿಲ್ಲ ನಿಷಾದಾನಾಂ ನೇತಾ ಕುಲಪತಿ ಕಾಪಿ ಶಬರಿ ಕುಚೇಲ ಕುಬ್ಜಾಸ ಪ್ರಜಯುವತಯೋ ಮಾಲ್ಯ ಕೃದಿ ಒಂದು ಮಾಲೆ ಮಾಡ್ತಾ ಇದ್ದವನು ಶ್ರೀಮಾಲಿಹನ್ ಶ್ರೀಮಾನಿಹಳವನೋಡು ತೋಳಮೈ ಕೊಳ್ಳಮುವಲ್ಲಾಯ್ ದೊಡ್ಡ ದೊಡ್ಡ ತೋಮಾಲೆಗಳನ್ನು ಮಾಡಿ ಜೋತು ಬಿಟ್ಟಿದ್ದ ಮಧುರಾಪಟ್ಟಣದಲ್ಲಿ ಯಾರಿಗೆ ಮಾಲೆ ಅಂತ ಕೇಳಿದ ಹಳ್ಳಿ ಹುಡುಗನಾಗಿ ಬಂದ ಕೃಷ್ಣ ಮತ್ತು ಬಲರಾಮ ಇಬ್ಬರು ಕೊಳಕು ಬಟ್ಟೆ ಹಾಕ್ಕೊಂಡಿದ್ದಾರೆ ಗೋಲಗೇರಿ ಬಟ್ಟೆ ಮಾಲೆಗಳನ್ನು ನೋಡಿದ್ರು ಅಂಗಡಿಯಲ್ಲಿ ಪುಷ್ಪಪ್ರಿಯ ನಮ್ಮ ಕೃಷ್ಣ ಏನಕ್ಕೋರು ಮಾಲೆ ಕೊಡ್ತೀರಿಯಾ ಯಾರ ಕಡಾಪಣ್ಣ ಎಚ್ಚರಿಕೆ ಸ್ವಾಮಿ ದೊಡ್ಡ ಮನುಷ್ಯರೆಲ್ಲ ಬರ್ತಾರೆ ಈ ಊರಲ್ಲಿ ಕಂಸ ಬಹಳ ಶೋಕಿ ವಿಲಾಸಿ ಮಾಲೆ ಹಾಕ್ಕೋಬೇಕು ಅರಮನೆ ಪರಿಚಾರಕರು ಅವನಿಗೆ ಬೇಕಾದವರು ಎಲ್ಲರೂ ಅವನಿಗೇನು ತೋರ್ತ ಕೃಷ್ಣನ್ ನೋಡಿ ನಿನಗೇನು ಬೇಕೋ ತಗೋ ಅಂತ ತುಳಸಿ ಮಾಲೆಯನ್ನು ತೆಗೆದುಕೊಂಡು ಕೃಷ್ಣ ಕೊಡಲಲ್ಲಿ ಹಾಕ್ಕೊಂಡ ಅವನಿಗೆ ಅಷ್ಟೈಶ್ವರ್ಯವನ್ನು ಭಗವಂತ ಅನುಗ್ರಹ ಮಾಡಿದ ಅವನೇನು ಜನ್ಮಾಂತರ ಪುಣ್ಯ ಮಾಡಿದ್ನೇ ಭಗವಂತನ ಕೃಪೆ ದಿಢೀರ್ ಅಂತ ಹೇಳಿದು ಬಂತು ಬೃಂದಾವನದಲ್ಲಿ ಗೋಕುಲದಲ್ಲಿ ಮಧುರೆಯಲ್ಲಿ ಯಾರ್ಯಾರ ಮೇಲೆ ಕೃಪೆ ಎಳೆದು ಬಂತು ಅವನು ಆರಿಸಿಕೊಂಡ ಅದು ದಯಾದೇವಿ ಹೋದ ದಾರಿಯದು अमीषां ನಿಮ್ನತ್ವಂ ಪತೇ ಉನ್ನತಿಮಪಿ ಕೆಳಗಿದ್ದವರು ಮೇಲಕ್ಕೆ ಬರೋದು ಹೇಗೆ ಅಮೀಷಾಂ ನಿಮ್ನತ್ವಂ ನಿಮ್ನರು ಅಂದರೆ ಕೆಳಗಿರುವವರು ಜಾತಿಯಲ್ಲಿ ಕೆಳಗಿರುವವರು ಶಕ್ತಿಯಲ್ಲಿ ಕೆಳಗಿರುವವರು ಸೌಲಭ್ಯದಲ್ಲಿ ಏನೂ ಇಲ್ಲದೆ ಇದ್ದವರು ಇವರೆಲ್ಲ ಭಗವಂತನನ್ನು ಹೇಗೆ ಸೇರೋದು ತಿರುವಕ್ರೆ ನೋಡೋಕೆ ಚೆನ್ನಾಗಿರ್ಬೋದು ಮೂರು ಕಡೆ ಶರೀರ ಡೊಂಕಾಗಿದೆ ಅವಳಿಗೆ ಅವಳು ಕೃಷ್ಣ ದರ್ಶನಕ್ಕೆ ಎಲ್ಲಿ ಹೋಗಬೇಕು ಯಾವಾಗ ಹೋಗಬೇಕು ನಡೆಯೋಕೆ ಆಗೋದಿಲ್ಲ ಅವಳಿಗೆ ತನ್ನ ಮನೆಯಿಂದ ಈ ಸುಗಂಧ ದ್ರವ್ಯ ತಯಾರು ಮಾಡಿಕೊಂಡು ಕಂಸನ ಮನೆಗೆ ಹೋಗೋದಕ್ಕೆ ಇಪ್ಪತ್ತೆಂಟು ಕಡೆ ನಿಂತ್ಕೊಳ್ಳೋವಳು ಸೊಂಟದ ಮೇಲೆ ಕೈ ಇಡೋವಳು ಅವಳಿದ್ದಲ್ಲಿಗೆ ಕೃಷ್ಣ ಬಂದನೆ ಹೊರತು ಕೃಷ್ಣನ ಹುಡ್ಕೊಂಡು ಅವಳು ಹೋಗಲಿಲ್ಲ ಅಮೀಷ ನಿಮ್ನತ್ವಂ ಅವರ ಅಕಿಂಚನ್ಯ ಅಸಹಾಯಕತೆಯನ್ನು ನೋಡಿ ಉನ್ನತಿ ಉನ್ನತಿಮಪಿ ಏಳು ಬೆಟ್ಟದ ಮೇಲೆ ನಿಂತಿದ್ದಾನೆ ಶ್ರೀನಿವಾಸ ನಮಗೂ ಅವನಿಗೂ ಇರೋ ಅಂತರ ನೋಡಿಕೊಳ್ಳಿ ಅವನು ಎಲ್ಲಿದ್ದಾನೆ ಅವನ ಪರತ್ವವೇನು ಹೃದಯವತ್ವೇನು ಇವತ್ತಿಗೂ ಅಯ್ಯೋ ತಿರುಪತಿಯಲ್ಲಿರುವಷ್ಟು ಪರಿಚಾರಕರು ಟೆಂಪಲ್ ಸಿಬ್ಬಂದಿ ಎಂದಿಯೂ ಇಲ್ಲ ನಮಗೆ ಭಯವಾಗುತ್ತೆ ಮಹಾರಾಜನ ಮನೆಗೆ ಹೋಗಬೇಕಾದ್ರೆ ಒಳಗೆ ಬಿಡ್ತಾರೋ ಬಿಡೋದಿಲ್ವೋ ಒಂದು ಆಫೀಸ್ ಯಜಮಾನರ ಮನೆಗೆ ನಿಮಗಿಂತ ಸ್ವಲ್ಪ ಹೈಯರ್ ಪೊಸಿಷನ್ನಲ್ಲಿದ್ದವರಿಗೆ ನೋಡಬೇಕು ಅಂದ್ರೆ ಭಯ ಕಾಲೇಜೆಲ್ಲ ಸ್ಟೂಡೆಂಟ್ ಆಗಿದ್ದ ಪ್ರಿನ್ಸಿಪಾಲ್ ನೋಡೋಕೆ ಭಯ ಸ್ಕಾಲರ್ಶಿಪ್ ಕಮಿಟಿ ಚೇರ್ಮನ್ ನೋಡುವುದಕ್ಕೆ ಭಯ ರೆಕಮೆಂಡೇಶನ್ ಕೊಟ್ಟಿದ್ದವರ ಚೀಟಿ ಕೊಡುವುದಕ್ಕೆ ಭಯ ಎಲ್ಲಕ್ಕೂ ಪ್ರತಿ ಒಂದು ದೊಡ್ಡವರು ಅಂದ್ರೆ ಭಯ ಸಾಮಾನ್ಯರಿಗೆ ಗೌರವ ಇಲ್ಲದೆ ಇದ್ದವರಿಗೆ ವಿನಯ ಉಳ್ಳವರಿಗೆ ದೊಡ್ಡ